ಕೊಲ್ಲೂರು ಸಿರಿದೇವಿ ಮೂಕಾಂಬಿಕೆ ಕೊಲ್ಲೂರು ಸಿರಿದೇವಿ ಮೂಕಾಂಬಿಕೆ ಕರುಣೆಯಲ್ಲಿ ನೋಡಮ್ಮ ಜಗದಂಬಿಕೆ ಕರುಣೆಯಲ್ಲಿ ನೋಡಮ್ಮ ಜಗದಂಬಿಕೆ ಕಂದನನು ರಕ್ಷಿಸಲು ಕಾವಲಿಗೆ ನೀ ರಕ್ಷಿಸಲು ಕಾವಲಿಗೆ ನೀನಿರಲು ನೋವು ಭಯ ಅಂಜಿಕೆಯು ನಮಗೆ ತಕೆ ನೋವು ಭಯ ಅಂಜಿಕೆಯು ನಮಗೆ ತಕೆ ನಮಗೆ ತಕೆ ತಾಯೆ ನಮಗೆ ತಕೆ ಕೊಲ್ಲೂರು ಸಿರಿದೇವಿ ಮೂಕಾಂಬಿಕೆ ಕೊಲ್ಲೂರು ಸಿರಿದೇವಿ ಮೂಕಾಂಬಿಕೆ ಕರುಣೆಯಲ್ಲಿ ನೋಡಮ್ಮ ಜಗದಂಬಿಕೆ ಕರುಣೆಯಲಿ ನೋಡಮ್ಮ ಜಗದಂಬಿಕೆ ಮೂಕಾಸುರ ಸಂಹಾರಕ್ಕೆ ಮೈತಾಳಿ ಬಂದೆ ಮೂಕಾಸುರ ಸಂಹಾರಕ್ಕೆ ಮೈತಾಳಿ ಬಂದೆ ಕೊಲ್ಲೂರ ಮಣ್ಣಿನಲ್ಲಿ ಕೃಪೆ ಮಾಡಿ ನಿಂದೆ ಕೊಲ್ಲೂರ ಮಣ್ಣಿನಲ್ಲಿ ಕೃಪೆ ಮಾಡಿ ನಿಂದೆ ಆತರಿಗೆ ಆನಂದವಾಗಿ ನಿಯ ತಂದೆ ಆತರಿಗೆ ಇದ್ದರೂ ಒಂದೇ ನಿನ್ನನ್ನು ಕಾಣದವ ಇದ್ದರೂ ಒಂದೇ ಇರದಿದ್ದರೂ ಒಂದೇ ಇರದಿದ್ದರೂ ಒಂದೇ ಕೊಲ್ಲೂರು ಸಿರಿದೇವಿ ಮೂಕಾಂಬಿಕೆ ಕರುಣೆಯಲ್ಲಿ ನೋಡಮ್ಮ ಜಗದಂಬಿಕೆ ಕಣ್ಣೆರಡು ನಿನ್ನುಂದ ನೋಡಿ ತಣಿಯಬೇಕು ಕಣ್ಣೆರಡು ನಿ ನೋಡಿ ತಣಿಯಬೇಕು ಕೀರುತಿಯ ನಾಲಿಗೆಯು ನುಡಿದಿರಬೇಕು ಕೀರುತಿಯ ನಾಲಿಗೆಯು ನುಡಿದಿರಬೇಕು ಇವಿಯರಡು ನಾಮಾಮೃತ ಭಕ್ತಿಯಲ್ಲಿ ಮುಗಿದಿರಬೇಕು ಕೈಯೆರಡು ಭಕ್ತಿಯಲ್ಲಿ ಮುಗಿದಿರಬೇಕು ಎಂದು ಮುಗಿದಿರಬೇಕು ಎಂದು ಮುಗಿದಿರಬೇಕು ಕೊಲ್ಲೂರು ತಿರಿದೆ ಕಾಮಿಕೆ ಕರುಣೆಯಲ್ಲಿ ನೋಡಮ್ಮ ಜಗದಂಬಿಕೆ ಮನವೆಲ್ಲ ನಿನ್ನ ನೆನಪು ತುಂಬಿರಬೇಕು ಮನವೆಲ್ಲ ಕವಿದ ಮೌಢ್ಯವನು ನೀಗಿರಬೇಕು ಮನ ಕವಿದ ಮೌಢ್ಯವನು ನೀಗಿರಬೇಕು ಮೂಕಾಂಬಿಕೆ ಇನ್ನು ಮೌನವೇಕೆ ಮೂಕಾಂಬಿಕೆ ಇನ್ನು ಮೌನವೇಕೆ ಕೇಳಮ್ಮ ಬಂದು ದಯೆ ತೋರಮ್ಮ ಕೇಳಮ್ಮ ಬಂದು ದಯೆ ತೋರಮ್ಮ ಕೊಲ್ಲೂರು ಶ್ರೀದೇವಿ ಮೂಕಾ ಕರುಣೆಯಲ್ಲಿ ನೋಡಮ್ಮ ಜಗದಂಬಿಕೆ ಕರುಣೆಯಲ್ಲಿ ನೋಡಮ್ಮ ಜಗದಂಬಿಕೆ